ಆನಂದತೀರ್ಥ ಸನ್ನಾಂನ ಎಂಬ ಹೆಸರಿದ್ದವರು ಪೂರ್ಣ ಪ್ರಜ್ಞಾಭಿದಾಯುಷ ಪೂರ್ಣಪ್ರಜ್ಞವೆಂಬ ಹೆಸರನ್ನೂ ಪಡೆದವರು ಅಂತಹ ಒಬ್ಬ ಯತಿ ಅವರಿಂದ ಕೃತಂ ಹರಿಯಷ್ಟಕಂ ಭಕ್ತ್ಯ ಪಠತ ಪ್ರಿಯತೆ ಹರಿ ಈ ಹರಿಯಷ್ಟಕವನ್ನು ಪಠನ ಮಾಡಿದವರ ಮೇಲೆ ಭಗವಂತ ಪ್ರಸನ್ನನಾಗ್ತಾನೆ